ಹೇಮ್ನ ಸ್ತೋತ್ರದ ಹನ್ನೊಂದನೇ ಶ್ಲೋಕ ನಿನ್ನೆ ಸಂಗ್ರಹಾರ್ಥವನ್ನು ನೋಡಿದ್ವಿ ಇವತ್ತು ಟೀಕೆಯನ್ನು ನೋಡೋಣ ಅಯತ್ನಾದಿತಿ ಹೇ ತ್ರಿಪುರ ಸ್ಥಿರಾಯಾಹ ನಿಶ್ಚ ನಿಶ್ಚಲಾಯಾಹ ತ್ವದ್ಭಕ್ತೇಃ ತವ ಸೇವಾಯಾಹ ವಿಸ್ಫೂರ್ಜಿತಮಿದಂ ಪ್ರಭಾವೋಯಂ ತ್ರಿಪುರಹರಣೆ ತ್ರಿಪುರಗಳನ್ನು ನಾ ನಾಶ ಮಾಡುವಂಥವನು ಅಂತ ಶಿವನಿಗೆ ವಿಶೇಷಣೆ ಸಂಬೋಧನೆ ತ್ರಿಪುರ ಅಂತಂದರೆ ಮೂರು ಲೋಕಗಳು ಪ್ರಳಯ ಕಾಲದಲ್ಲಿ ಮೂರು ಲೋಕಗಳನ್ನು ನಾಶ ಮಾಡುವಂಥವನು ಅಂತಾಗುತ್ತೆ ಆಧ್ಯಾತ್ಮಿಕವಾಗಿ ಮೂರು ಅವಸ್ಥೆಗಳು ಜಾಗ್ರತ್ ಸ್ವಪ್ನ ಸುಶುಕ್ತಿ ಈ ಮೂರು ಅವಸ್ಥೆಗಳನ್ನು ನಾಶ ಮಾಡುವಂಥವನ್ನು ನಾಶ ಮಾಡಿ ತುರಿಯಾವಸ್ಥೆಯನ್ನು ತಲುಪಿಸುವಂಥವನು ಅಂತ ಅರ್ಥ ಆಗುತ್ತೆ ಇಲ್ಲಿ ತ್ರಿಪುರಹರ ಅಂತ ಭಗವಂತನನ್ನು ಸಂಬೋಧನೆ ಮಾಡಬಹುದು ಸ್ಥಿರಾಯ ತ್ವದ್ಭಕ್ತೇ ವಿಸ್ಫೂರ್ಜಿತಂ ಹಿಂದಿನ ಶ್ಲೋಕದಲ್ಲಿ ಭಗವಂತನ ಸೇವೆ ಮಾಡುವಂಥದ್ದು ಖಂಡಿತವಾಗಿ ಫಲಕಾರಿಯಾಗುತ್ತೆ ಅಂತ ಹೇಳಿದರು ಅದನ್ನು ಅನ್ವಯ ವ್ಯತಿರೇಕದಿಂದ ತವ ಐಶ್ವರ್ಯ ಯತ್ನಾತ್ ಯತ್ ಉಪರಿವಿರಿಂಚಿಹಿ ಹರಿಹಿ ಅಧಃ ಅಂತ ಹೇಳಿ ಹೇಗೆ ನಿನ್ನ ಭಕ್ತಿಯನ್ನು ಮಾಡಿದ್ರೆ ನೀನು ಸಾಕ್ಷಾತ್ಕಾರವನ್ನು ಕೊಡುತ್ತೀಯೇ ಅಂತನ್ನೋದನ್ನು ಸ್ಪಷ್ಟಪಡಿಸಿದ್ರು ಅದೇ ಇಲ್ಲಿ ಉದಾಹರಣೆ ಮೂಲಕ ರಾವಣನ ಉದಾಹರಣೆ ಮತ್ತು ಬಲಿಯ ಉದಾಹರಣೆ ಇದರ ಮೂಲಕ ಇನ್ನಷ್ಟು ದೃಢ ಮಾಡ್ತಾ ಇರೋದು ಹೇ ತ್ರಿಪುರಹರ ಸ್ಥಿರಾಯ ನಿಶ್ಚಲಾಯ ತ್ವದ್ಭಕ್ತಿ ತವ ಸೇವಾಯ ವಿಸ್ಫೂರ್ಜಿತಮಿದಂ ಪ್ರಭಾವೋಯಂ ಸ್ಥಿರವಾದಂತಹ ನಿನ್ನ ಭಕ್ತಿಯ ಪ್ರಭಾವ ಇದು ಏನು ರಾವಣನ ಉದಾಹರಣೆ किं विशिष्टाया तद्भक्ते यंत निन भक्ति याव ಲಕ್ಷಣವುಳ್ಳಂತಹ ನಿನ್ನ ಭಕ್ತಿ ಅಂತನ್ನೋದಕ್ಕೆ ಶಿರಃ ಪದ್ಮಶ್ರೇಣಿ ರಚಿತ ಚರಣಾಂಭೋರುಹ ತಲೆ ಎಂಬ ಪದ್ಮ ಅಂತಹ ತಲೆ ಎಂಬ ಪದ್ಮಗಳ ಶ್ರೇಣಿ ಸಮೂಹ ಮಾಲೆ ಒಂಬತ್ತು ತಲೆಗಳನ್ನು ರಾವಣ ಶಿವನಿಗೆ ಅರ್ಪಿಸಿದ್ದು श्रीराम सेव पद्मानी अर्थात रावणस्य तेषां श्रेणी पंक्ति तया रचित रचितः कल्पितः चरणाम्भोरुहयोः पादपद्मयोः बलिरूप बलिरूप बलिरुपहारः ಯಾಂ ಸಾ ತಥಾ ತಲೆಗಳೆಂಬ ಪದ್ಮಗಳು ರಾವಣನು ತನ್ನ ತಲೆಗಳೆಂಬ ಪದ್ಮಗಳ ಮಾಲೆ ಶ್ರೇಣಿಯನ್ನ ನಿನ್ನ ಪಾದಪದ್ಮಗಳಲ್ಲಿ ತನ್ನ ತಲೆ ಎಂಬ ಪಾದಪದ್ಮಗಳನ್ನು ಕಲ್ಪಿಸಿದ್ದು ಹೀಗೆ ಬಲಿಯನ್ನು ಉಪಹಾರವನ್ನು ಕಲ್ಪಿಸಿದ್ದು ಅಂತಹ ಉಪಹಾರ ಅಂತಹ ಬಲಿ ರಾವಣೇನ ಹಿ ನವಭಿ ನಿಜ ಶಿರೋಭಿ ಸ್ವಹಸ್ತಕೃತೈ ಸ್ವ ಶಂಭೋ ಕೃತಃ ಇತಿ ಪುರಾಣ ಪ್ರಸಿದ್ಧ ರಾವಣನು ತನ್ನ ತಲೆಗಳನ್ನು ತನ್ನ ಕೈಯಿಂದಲೇ ಕತ್ತರಿಸಿಕೊಂಡು ಶಿವನಿಗೆ ಬಲಿಯಾಗಿ ಅರ್ಪಿಸಿದನು ಎಂಬುದು ಪುರಾಣ ಪ್ರಸಿದ್ಧ किम तद् विस्फूर्जितं इत्यत अह ಅದರಿಂದ ಏನಾಯ್ತು ಅದರಿಂದ ಯಾವ ಪ್ರಭಾವ ಆಯಿತು ಏನು ಪ್ರಯೋಜನ ಆಯಿತು ಅಂದ್ರೆ ಯತ ದಶಾಸ್ಯ ರಾವಣಃ ಬಾಹುಂ ವಿಂಶತಿ ಭುಜಾನ್ ಕೀದೃಶಾನ್ ರಣಾಯ ಯುದ್ಧಾಯ ಕಂಡೂಹು ಖرجೂಹು ದಶಾಸ್ಯನು ದಶಶಿರಸ್ಸು ದಶಾನನನು ರಾವಣನು ತನ್ನ ಬಾಹುಗಳನ್ನ ಇಪ್ಪತ್ತು ಕೈಗಳನ್ನ ಹೇಗೆ ಇಟ್ಕೊಂಡಿದ್ದ ಆ ಇಪ್ಪತ್ತು ಕೈಗಳನ್ನ ಅಂತಂದ್ರೆ ಯುದ್ಧಾಯ ಕಂಡೂಹು ರಣಕಂಡು ಪರವಶಾನ್ ಅಂತ ಇರೋದು ರಾವಣನಿಗೆ ಈ ಇಪ್ಪತ್ತೂ ಕೈಗಳಲ್ಲಿ ಯುದ್ಧದ ತುರಿಕೆ ಇತ್ತು ಆ ತುರಿಕೆ ನೀಗಲೇ ಇಲ್ಲ ಯಾಕೆಂದರೆ ಅವನಿಗೆ ಸಮನಾದಂತಹ ಬಲವಿರುವಂಥವರು ಯಾರೂ ಇರಲಿಲ್ಲ ಅತಿಸ್ಪೃಹ ಇತಿ ಯಾವತ್ತು ಯುದ್ಧಕ್ಕೆ ತುಂಬ ಸ್ಪೃಹೆ ಇತ್ತು ಯುದ್ಧವನ್ನೇ ಮಾಡಬೇಕು ಅಂತ ಅವನಿಗೆ ಆಶಯ ಇತ್ತು ಆದರೆ ಪ್ರತಿದ್ವಂದ್ವಿಗಳು ಸಿಗ್ತಾ ಇರಲಿಲ್ಲ ತಥಾ ಪರವಶ ಪರವಶಾನ್ ತತ್ ಅಧೀನಾನ್ ಅಭೃತ ಧೃತವಾನ್ ಯುದ್ಧ ಪಾರವಶ್ಯದಿಂದ ತನ್ನ ಕೈಗಳನ್ನು ಇಟ್ಕೊಂಡಿದ್ದ ತನ್ನ ಕೈಗಳಲ್ಲಿ ಯುದ್ಧ ಪಾರವಶ್ಯ ಇತ್ತು ಯುದ್ಧಕ್ಕೆ ಅತೀವ ಸ್ಪೃಹೆ ಇತ್ತು ಬಾಹುಗಳಲ್ಲಿ ರಣಕಂಡೂರ್ಹಿ ರಣೇನೈವ ನಿವರ್ತತೆ ರಣದ ತುರಿಕೆ ಏನಿದೆಯೋ ಅದು ರಣದಿಂದಲೇ ನೀಗುವಂಥದ್ದು ಯುದ್ಧದ ತುರಿಕೆ ಏನಿದೆಯೋ ಯುದ್ಧವನ್ನು ಮಾಡಿದರೆ ಮಾತ್ರವೇ ಹೋಗುವಂಥದ್ದು ರಣಾಸಂಭವಾಚ್ಚ ಸರ್ವದಾ ಕಂಡೂರೇವ ತದ್ಭುಜೇಶ್ವಿತಿ ಭಾವ ಯುದ್ಧ ಆಗದೆ ಹೋದರೆ ಆ ತುರಿಕೆ ಹೋಗ್ತಾ ಇರಲಿಲ್ಲ ಅಂತಹ ಕಾರಣದಿಂದ ಪಾರವಶ್ಯ ಇತ್ತು ಯುದ್ಧವನ್ನು ಮಾಡಲೇಬೇಕು ಅಂತ ಇತ್ತು ಯುದ್ಧ ಮಾಡಲಿಕ್ಕೆ ಯಾರು ಸಿಗ್ತಾ ಇರಲಿಲ್ಲ ತರ್ಹಿ ರಣಂ ಸಂಪಾದ್ಯ ಕಿಮಿತಿ ತತ್ ಕಂಡೂಂ ನ ನಿವರ್ತಯತಿ ಇತಿ ಚೇತ್ ನ ಪ್ರತಿಮಲ್ಲಾಭಾವಾದ್ ಇತ್ಯಾಹ ಅಷ್ಟೊಂದು ಪಾರವಶ್ಯ ಇತ್ತು ಅಂತಂದ್ರೆ ಯುದ್ಧ ಮಾಡಿ ತೀರಿಸ್ಕೋಗುತ್ತಿತ್ತಲ್ಲ ಅಂತಂದ್ರೆ ಇಲ್ಲ ಇಲ್ಲ ಭಾವಾತ್ ಅವನಿಗೆ ಪ್ರತಿಮಲ್ಲರು ಅವನಿಗೆ ಸಮಾನ ಸಮನಾದಂತಹ ಶಕ್ತಿಯುಳ್ಳಂಥವರು ಯಾರು ಇರಲಿಲ್ಲ ತ್ರಿಭುವನಂ ತ್ರೈಲೋಕ್ಯಂ ಅವೈರ ವ್ಯತಿಕರಂ ವಿದ್ಯತೆ ವೈರಸ್ಯ ವಿರೋಧಸ್ಯ ವ್ಯತಿಕ ವ್ಯತಿಕರ ಕಾರಣ ದರ್ಪಾದಿ ಯತ್ರ ತತ್ತಥಾ ಆಪಾದ್ಯ ಸಂಪಾದ್ಯ ಇವನಿಗೆ ಇವನ ಬಗ್ಗೆ ವೈರವನ್ನು ಇಟ್ಟುಕೊಳ್ಳುವಷ್ಟು ದರ್ಪವು ಯಾರಲ್ಲೂ ಇರಲಿಲ್ಲ ಆ ಕಾರಣದಿಂದ ಪ್ರತಿಮಲ್ಲರೂ ಸಿಗದೇ ಇರುವಂತಹ ಕಾರಣದಿಂದ ಆ ಯುದ್ಧದ ತುರಿಕೆ ಏನಿತ್ತೋ ಹಾಗೆಯೇ ಉಳಿಯಿತು ತ್ರೈಲೋಕ್ಯವರ್ತಿನೋ ವೀರಾನ್ ಇಂದ್ರಾದೀನ್ ಸ್ವದಾಸ್ಯಂ ನೀತ್ವಾ ಇತ್ಯರ್ಥ ತ್ರೈಲೋಕ್ಯದಲ್ಲಿ ಯಾರು ಯಾರು ಶ್ರೇಷ್ಠ ವೀರರಿದ್ದರೋ ಎಲ್ಲರನ್ನೂ ಕೂಡ ದಾಸರನ್ನಾಗಿ ಮಾಡಿದ್ದ ಇಂದ್ರಾದಿಗಳನ್ನು ತನ್ನ ದಾಸರಾಗಿ ಮಾಡಿಕೊಂಡಿದ್ದ ಆ ಕಾರಣದಿಂದ ಯಾರಿಗೂ ಕೂಡ ಇವನನ್ನು ಪ್ರತಿಕರಿಸಲಿಕ್ಕೆ ಆಗ್ತಾ ಇರಲಿಲ್ಲ ತದಪಿ ಅಯತ್ನಾತ್ ಅಯತ್ನೇನ ಏವ ಇವರನ್ನೆಲ್ಲ ದಾಸ್ಯಕ್ಕೆ ಒಳಪಡಿಸಿದ್ದು ತುಂಬ ಕಷ್ಟಪಟ್ಟು ಅಂತ ಅಲ್ಲ ಅಯತ್ನಾತ್ ಯತ್ನವೇ ಇಲ್ಲದೆ ಕಷ್ಟವೇ ಪಡದೆ ಅವರನ್ನೆಲ್ಲರನ್ನು ದಾಸರನ್ನಾಗಿ ಮಾಡಿಬಿಟ್ಟಿದ್ದ ಸ್ವಯಮೇವ ಪರಾಕ್ರಮಂ ಶುತ್ವ ಸರ್ವೇ ವೀರಾ ದರ್ಪಾದಿತ್ಯಕ್ತವಂತಹ ಇತ್ಯರ್ಥ ಯಾರೋ ಒಂದು ಪಕ್ಷ ಇವರನ್ನ ವಿರೋಧಿಸುವಷ್ಟು ಇವನನ್ನು ವಿರೋಧಿಸುವಷ್ಟು ಶಕ್ತಿ ಇದ್ದರೆ ಇವನ ಪರಾಕ್ರಮವನ್ನು ಕೇಳಿ ಅವನ ಬಗ್ಗೆ ವೈರವನ್ನು ಇಟ್ಕೊಳ್ತಾ ಇರಲಿಲ್ಲ तथा च अनायासेनैव निर्जितत्रिजगतः रावणस्य भुजानां कण्डूः नैव शान्ता इत्येष शौर्यातिशयो भगवद्भक्तेरेव ಪ್ರಭಾವ प्रभाव ಹೀಗಾಗಿ ಪ್ರತಿಮಲ್ಲರ ಅಭಾವದಿಂದ ಕೈಗಳಿ ಕೈ ಕೈಗಳಲ್ಲಿದ್ದಂತಹ ಯುದ್ಧಕ್ಕೋಸ್ಕರವಾದಂತಹ ತುರಿಕೆ ಅದು ನೀಗದೆ ಹೋಯಿತು ತುರಿಕೆ ಇದ್ದ ಹಾಗೆಯೇ ಉಳಿತು ಇದು ಯಾವ ಕಾರಣದಿಂದ ಸ್ಥಿರಾಯ ತ್ವದ್ಭಕ್ತೇ ಭಗವಂತನ ಭಕ್ತಿ ಮಾಡಿದಂತಹ ಕಾರಣದಿಂದ ಹೀಗಾಯಿತು आसाद्य इति क्वचित् पाठः आपाद्य अन्तते आसाद्य अन्त पाठभेद तस्य प्राप्य इत्यर्थः आसाद्य अन्तत्र एंब एम्ब अर्थदलि हरिपक्षे तु त्रीणि जाग्रत्स्वप्न सुषुप्त्याख्यानि पुराणि ಭಕ್ತಾನಾಂ ಜೀವಾನಾಂ ಸ್ವಸಾಕ್ಷಾತ್ಕಾರೇಣ ಹರತೀತಿ ತ್ರಿಪುರಹರ ವಿಷ್ಣು ವಿಷ್ಣು ಪಕ್ಷದಲ್ಲಿ ತ್ರಿಪುರಹರ ಅಂತನೋ ಸಂಬೋಧನೆ ಹೇಗೆ ಸಾರ್ಥಕ ಆಗುತ್ತೆ ತ್ರಿಪುರಗಳನ್ನು ಮೂರು ಅವಸ್ಥೆಗಳನ್ನು ಜಾಗೃತ್ ಸ್ವಪ್ನ ಸುಷುಪ್ತಿ ಅವಸ್ಥೆಗಳನ್ನು ಹೋಗಲಾಡಿಸಿ ಹೇಗೆ ಹೋಗಲಾಡಿಸಿ ಅವನ ಸಾಕ್ಷಾತ್ಕಾರದಿಂದ ಹೋಗಲಾಡಿಸ್ತಾನೆ ಆ ಕಾರಣದಿಂದ ಅವನು ತ್ರಿಪುರ ಹರನು ಹೇ ತ್ರಿಪುರ ಹರ ಮೋಕ್ಷದಾಯಕ ವಿಷ್ಣು दशास्य यदृशान बाहून भुजान अभृत तत् त्वद्भक्तेरव पूर्व कृतायाः ಇದಾನೀಂ ಫಲರೂಪೇಣ ಪರಿಂ ಮಾನಾಯ ವಿಷ್ಣು ಪಕ್ಷದಲ್ಲಿ ಭಕ್ತಿ ಹೇಗೆ ಅಂತನ್ನೋದು ರಾವಣ ದ್ವಾರಪಾಲಕ ಆಗಿದ್ದ ಹಿಂದಿನ ಜನ್ಮದಲ್ಲಿ ಅವನಿಗೆ ಶಾಪದ ಕಾರಣದಿಂದ ರಾವಣನಾಗಿ ಹುಟ್ಟಬೇಕಾಗಿ ಬಂತು ಅಂತ ಅನ್ನೋದನ್ನು ಇಲ್ಲಿ ತರ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ತ್ರಿಪುರಹರ ಅಂತ ಅನ್ನೋದನ್ನು ಮೋಕ್ಷವನ್ನು ಕೊಡುವಂಥವನು ಅಂತ ಅರ್ಥ ಮಾಡಿ ನಿನ್ನ ಭಕ್ತಿ ಅಂತ ಏನಿತ್ತು ತ್ವದ್ಭಕ್ತೇಹೇ ಅಂತ ಅನ್ನೋದನ್ನು ಇಲ್ಲಿ ಬೇರೆ ಥರ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ದಶಾಸ್ಯನು ರಾವಣನು ಯತ್ ತಾದೃಶಾನ್ ಬಾಹೂನ್ ಭುಜಾನ್ ಅಭೃತ ಯಾವ ತನ್ನ ಭುಜಗಳನ್ನು ಇಂತಹ ಅಯತ್ನದಿಂದ ತ್ರಿಭುವನಗಳನ್ನು ಗೆದ್ದು ಇನ್ನೂ ಯುದ್ಧದ ತುರಿಕೆಯೊಂದಿಗೆ ಇಟ್ಟುಕೊಂಡನೋ ಅದು ನಿನ್ನ ಭಕ್ತಿಯ ಕಾರಣ ಯಾಕೆ ಅಂದರೆ ನಿನ್ನ ದ್ವಾರಪಾಲಕನಾಗಿ ನಿತ್ಯವಾಗಿಯೂ ನಿನ್ನ ಸೇವೆಯನ್ನು ಮಾಡ್ತಾ ಇದ್ದ ಅಂತನೋ ಅರ್ಥ ಯತ್ ತಾದೃಶಾನ್ ಬಾಹೂನ್ ಭುಜಾನ್ ಅಭೃತ ಹೇಗೆ ಅವನು ತನ್ನ ಕೈಗಳನ್ನು ಇಟ್ಟುಕೊಂಡಿದ್ದನು ತತ್ ತ್ವದ್ಭಕ್ತೇರೇವ ಪೂರ್ವಂ ಕೃತಾಯ ಇದಾನೀಂ ಫಲರೂಪೇಣ ಪರಿಣಮ ಪರಿಣಮಮಾನಾಯ ಹಿಂದೆ ಮಾಡಿದಂತಹ ನಿನ್ನ ಸೇವೆ ಏನಿತ್ತೋ ಅದು ರಾವಣನೆಂಬ ಜನ್ಮದಲ್ಲಿ ಅದು ಫಲವನ್ನು ಕೊಡು ಕೊಡುವಂಥದ್ದಾಯಿತು अत एव स्थिरायाः अनेककल्पव्यवधानेपि यावत् फलपर्य पर्यन्तं स्थायिनि स्थायिन्याः तव सेवायाः विस्फूर्जितमिदं न अन्यस्य प्रभाव अयम इत्यर्थः ಅದು ಅನೇಕ ಕಳೆದು ಹೋದರೂ ಕೂಡ ಆ ದ್ವಾರಪಾಲಕನಾಗಿ ನಿನಗೆ ಮಾಡಿದಂತಹ ಸೇವೆ ಏನಿತ್ತಲ್ಲ ಅದರ ಫಲವೇ ಇದು ತ್ರಿಭುವನಗಳನ್ನು ಗೆದ್ದಿದ್ದು ರಾವಣ ತ್ವದೀಯ ಪುರದ್ವಾರ ಪಾಲಸ್ಯ ಪಾರ್ಷದ ಪ್ರವರಸ್ಯ ब्रह्मशापव्याजेन त्वदिच्छयैव आसुरीं योनिम् अनुभवतः अपि रावणस्य त्वद्भक्तिप्रभावात् एव निरतिशयं पौरुषम् इत्यर्थः निन्न वैकुण्ठद्वारद द्वारपालकनागिद्दन्तः ಹಿಂದಿನ ಜನ್ಮದಲ್ಲಿ ಇದ್ದಂತಹ ರಾವಣ ಪಾರ್ಶ್ವದ ಪ್ರವರನಾಗಿದ್ದ ಅವನು ಬ್ರಹ್ಮಶಾಪವೆಂಬ ವ್ಯಾಜ ನೆಪ ಯಾಕೆಂದರೆ ಲೀಲೆ ಆಗಬೇಕಿತ್ತು ಭಗವಂತನದ್ದು ಆ ಕಾರಣದಿಂದ ಬ್ರಹ್ಮಶಾಪ ನೀಡುವ ತರಹ ವ್ಯಾಜ ತ್ವದಿಚ್ಛೆಯ ಏವ ನಿನ್ನ ಇಚ್ಛೆಯಿಂದಲೇ ಹೀಗೆ ನಡೆದಿದ್ದು ಆಸುರೀ ಯೋನಿಂ ಅನುಭವತಃ ಅಪಿ ಆಸುರಿ ಯೋನಿಯನ್ನ ಅಸುರ ಜನ್ಮವನ್ನು ಅನುಭವಿಸುತ್ತಿದ್ದರೂ ಕೂಡ ರಾವಣಸ್ಯ ತ್ವದ್ಭಕ್ತಿ ಪ್ರಭಾವಾದೇವ ನಿರತಿಶಯಂ ಪೌರುಷಂ ಆಸುರಿ ಯೋನಿಯಲ್ಲಿದ್ದರೂ ಕೂಡ ನಿನಗೆ ಮಾಡಿದಂತಹ ಸೇವೆಯ ಕಾರಣವಾಗಿ ಅಂತಹ अमानुष पौरुष इत्तु तथा च बले वैरोचने तद्भक्तेर्विस्फूर्जितमिदं यागशालायां त्वत् आगमन त्वत्पाणितोयदान तरण अंबु अम्बुजस्पर्शनादि एक सूचयन् संबोधयती ಇಲ್ಲದೇ ಇದ್ರೆ ಬೇರೆ ಕಥೆಯನ್ನು ಹೇಳಿ ಇದನ್ನು ಸಮರ್ಥಿಸಬಹುದು ಬಲಿಯ ಕಥೆಯನ್ನು ಹೇಳಿ ಈ ಸ್ತೋತ್ರವನ್ನು ಸಮರ್ಥಿಸಬಹುದು ಹೇಗೆ ಅಂತನ್ನೋದು ಬಲೇಹೇ ವೈರೋಚನೆ ವಿರೋಚನನ ಮಗನಾದಂತಹ ಬಲಿ ವೈರೋಚನಿ ಅವನ ಭಕ್ತಿಯಿಂದ ಅವನ ಭಕ್ತಿಯ ಪ್ರಭಾವದಿಂದ ಒಂದೆಷ್ಟಾಯಿತು ಏನಾಯಿತು ಭಕ್ತಿ ಮಾಡಿದ ಹೇಗೆ ಯಾಗಶಾಲಾಯಾಮ್ ತ್ವದಾಗಮನ ತ್ವತ್ ಆ ಬಲಿಯ ಯಜ್ಞವಾಟಕ್ಕೆ ಭಗವಂತ ಬಂದ ಬಂದಾಗ ಅವನನ್ನು ಸ್ವೀಕಾರ ಮಾಡಿ ಅವನಿಗೆ ಅರ್ಘ್ಯವನ್ನು ಇತ್ತು ಕಾಲನ್ನು ತೊಳೆದು ಇತ್ಯಾದಿ ಅರ್ಘ್ಯಪಾದ್ಯ ಆಸನ ಇತ್ಯಾದಿ ಮಾಡಿದಂತಹ ಕಾರಣದಿಂದ ಆ ಭಕ್ತಿಯನ್ನು ತೋರಿಸಿದಂತಹ ಕಾರಣದಿಂದ ತ್ವಚರಣಾಂಬುಜ ಸ್ಪರ್ಶನಾದಿ ಕಾಲನ್ನು ನಿನ್ನ ಚರಣವನ್ನು ಮುಟ್ಟಿದಂತಹ ಕಾರಣದಿಂದಲೂ ಏತತ್ ಸೂಚಯನ್ ಸಂಬೋಧಯತಿ ಇದನ್ನೆಲ್ಲ ಸೂಚಿಸುತ್ತಾ ಸಂಬೋಧನೆಯನ್ನು ಉಪ ಉಪಯೋಗಿಸಿದ್ದಾರೆ ಹೇ ಶಿರಃ ಪದ್ಮಶ್ರೇಣಿ ರಚಿತ ಚರಣಾಂಭೋರುಹ ಅಲ್ಲಿ ಶಿರಃ ಪದ್ಮಶ್ರೇಣಿ ರಚಿತ ಚರಣಾಂಭೋರುಹ ಬಲೇಹೆ ಅಂತ ಪೂರ್ತಿ ತಗೊಂಡಿದ್ರು ಇಲ್ಲಿ ಬಲೇಹೆ ಅಂತ ಬೇರೆ ಪದವನ್ನು ತಗೊಂಡು ಶಿರಃ ಪದ್ಮಶ್ರೇಣಿ ರಚಿತ ಚರಣಾಂಭೋರುಹ ಅಂತ ಅಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ ಎಷ್ಟು ವಿಶೇಷವಾಗಿ ಅರ್ಥ ವ್ಯತ್ಯಾಸ ಬರುತ್ತೆ ನೋಡಿ ಅತ್ರಾಪಿ ಬಲೆ ರೀತಿ ಸಂಬದ್ಧತೆ ಬಲಿಯ ವಿಷಯಕವಾದದ್ದು ಇದು ಎಂಬ ಸಂಬಂಧ ಇಲ್ಲಿ ಬಲೇಹೇ ಶಿರಃ ಏವ ಪದ್ಮಶ್ರೇಣಿ ಪದ್ಮಮಯಿ ನಿಶ್ರೇಣಿಕಾ ಪಾದವಿಕ್ಷೇಪ ಭೂಮಿ ಬಲಿಯ ತಲೆಯೇ ಪದ್ಮಶ್ರೇಣಿ ಪದ್ಮಶ್ರೇಣಿ ಅಂದ್ರೇನು ಅಲ್ಲಿ ಪದ್ಮಶ್ರೇಣಿ ಅಂದರೆ ಪದ್ಮಗಳ ಮಾಲೆ ರಾವಣನ ಒಂಬತ್ತು ತಲೆಗಳ ಮಾಲೆ ಇಲ್ಲಿ ಪದ್ಮಶ್ರೇಣಿ ಅಂದ್ರೆ ಏನು ಬಲಿಯ ತಲೆಯೇ ಪದ್ಮಶ್ರೇಣಿ ಪದ್ಮಗಳಿಂದ ಕಲ್ಪಿಸಲ್ಪಟ್ಟಂತಹ ಮೆಟ್ಟಿಲು ಯಾಕೆಂದರೆ ಭಗವಂತ ಮೆಟ್ಟಿಲಿನಂತೆ ಮೆಟ್ ಮೆಟ್ಟಿಲನ್ನು ಮೆಟ್ಟುವಂತೆ ಅವನ ತಲೆಯ ಮೇಲೆ ತನ್ನ ಚರಣಗಳನ್ನು ಇಟ್ಟದ್ದು ಆ ಕಾರಣದಿಂದ ಪದ್ಮಮಯಿ ನಿಶ್ರೇಣಿಕ ಪದ್ಮಗಳಿಂದ ಮಾಡಲ್ಪಟ್ಟಂತಹ ಮೆಟ್ಟಿಲಿನ ಹಾಗೆ ಇರುವಂತಹ ಬಲಿಯ ತಲೆ ಪಾದ ವಿಕ್ಷೇಪ ಕಾಲನ್ನು ಇಡುವಂತಹ ಜಾಗ ತಸ್ಯಾಂ ರಚಿತಂ ಅರ್ಪಿತಂ ಚರಣಾಂಭೋರುಹಂ ಏನ ಸಹ ತಥಾ ಅಂತಹ ಮೆಟ್ಟಿಲಿನ ಮೇಲೆ ಯಾರು ತನ್ನ ಚರಣ ಕಮಲವನ್ನ ಇಟ್ಟನೋ ಎಂಬ ಅರ್ಥ ಆ ಪದ್ಮಶ್ರೇಣಿ ಶಿರಃ ಪದ್ಮಶ್ರೇಣಿ ರಚಿತ ಚರಣಾಂಭೋರುಹ ಅಂತಂದ್ರೆ ಪದ್ಮಗಳ ಸಮೂಹದಂತೆ ಇರುವಂತಹ ತಲೆಯೆಂಬ ಮೆಟ್ಟಿಲಿನ ಮೇಲೆ ಚರಣವನ್ನ ತನ್ನ ಚರಣಕಮಲವನ್ನ ಇಟ್ಟಂತಹ ಅಂತಲೂ ಅರ್ಥ ಬರುತ್ತೆ ಸ್ವಲ್ಪ ಕಷ್ಟದ್ದು ಆದರೆ ಭಾವ ತುಂಬಾ ಸ್ಪಷ್ಟವಾಗಿದೆ ಯೋಗ ಪದ್ಮಪೀಠೆ ಹಿ ಚರಣಾರವಿಂದ ಆಧಾರತ್ವೇನ ಶಿರೋಪಿ ಪದ್ಮಪೀಠತ್ವೇನ ಯೋಗ ಯೋಗಪೀಠದಲ್ಲಿ ಇದು ಭಗವಂತನ ಸಿಂಹಾಸನ ರಚನೆ ಮಾಡುವಾಗ ಇರುವಂತಹ ವಿಷಯ ಇದು ಯೋಗಪೀಠದಲ್ಲಿ ಭಗವಂತನ ಚರಣಗಳು ಬಲಿಯ ಶಿರಸ್ಸಿನ ಮೇಲೆ ಇರುತ್ತೆ ಅದನ್ನು ಆ ವಿಷಯವನ್ನು ಇಲ್ಲಿ ತರ್ತಾ ಇದ್ದಾರೆ ಪದ್ಮಪೀಠತ್ವೇನ ವಿರೂಪಿತಂ ಬಲಿಯ ಇಶರಸನ ಪದ್ಮದ ತರಹ ತೋರಿಸುತ್ತಾರೆ ಇತ್ರಲ್ಲಿ ಬಲಿನಾಥನು ಭಗವದ್ ವಾಮನ ಅವತಾರ ಪ್ರಾರ್ಥನಯ ಪಾದತ್ರಯಮಿತಾ ಭೂಮಿಹಿ ದೇಯ ಇತಿ ಪ್ರತಿಜ್ಞಾತಂ ಬಲಿಯು ಭಗವಂತನಿಗೆ मूरडी भूमि यन पडतिनी ಅಂತ ಒಪ್ಕೊಂಡಿದ್ದಾ ಪ್ರತಿಜ್ಞಾ ಪ್ರತಿಜ್ಞೆಯನ್ನು ಮಾಡಿದ್ದ ತત્ર ಪದದ್ವಯೇನೈವ सर्वस्मिन् जगति भगवताक्रान्ते स्वसत्यपालನಾಯ ತೃತೀಯ ಪದஸ்தானೇ ಚಶಿರೇವಾ ಬಲಿನ दत्तम् ಎರಡು ಅಡಿಗಳಲ್ಲಿ ಎಲ್ಲ ಲೋಕಗಳನ್ನು ಆಕ್ರಮಿಸಿದಾಗ ಮಾತು ತಪ್ಪಬಾರದು ಸತ್ಯವಾಕ್ಯನಾಗಬೇಕು ಎಂಬ ಕಾರಣದಿಂದ ತನ್ನ ತಲೆಯನ್ನ ಮೂರನೇ ಅಡಿಗೆ ಜಾಗವಾಗಿ ಮಾಡಿಕೊಟ್ಟ ಬಲಿ ತಚ್ಚ ಭಗವತ ಸ್ವಪದಾಂಬುಜೇನ ಅವಷ್ಟಬ್ಧಮಿತಿ ಪುರಾಣ ಪ್ರಸಿದ್ಧಂ ಆ ತಲೆಯನ್ನ ಮೂರನೆಯ ಅಡಿಗೋಸ್ಕರ ಉಪಯೋಗಿಸಿದ ಭಗವಂತ ಅಂತನ್ನೋದು ಪುರಾಣ ಪ್ರಸಿದ್ಧವಾಗಿದೆ ನ ಹೇತಾದೃಶ ಪ್ರಸಾದೋ ಬ್ರಹ್ಮಾದಿಭಿರಪಿ ಲಬ್ಧೋಸ್ತಿ ಇಂತಹ ಪ್ರಸಾದ ಇಂತಹ ಕೃಪೆ ಬ್ರಹ್ಮಾದಿಗಳಿಗೂ ಸಿಕ್ಕಿಲ್ಲ ಬಲಿಯ ಮೇಲೆ ಮಾಡಿದಂತಹ ಕೃಪೆ ಬ್ರಹ್ಮಾದಿಗಳಿಗೂ ಸಿಕ್ಕಿಲ್ಲ ಯಾಕೆಂದರೆ ಶಿರಸ್ಸಿನ ಮೇಲೆ ಚರಣಕಮಲಗಳನ್ನು ಇಟ್ಟಿರುವಂಥದ್ದು ಬಲಿಯ ಮೇಲೆ ಮಾತ್ರ ತಸ್ಮಾತ್ ಬಲಿಕೃತಾಯಾಹ ತ್ವದ್ಭಕ್ತೇರೇವ ಪ್ರಭಾವೋಯಂ ಇತ್ಯರ್ಥ ಇದು ಖಂಡಿತವಾಗಿ ಬಲಿಯು ಮಾಡಿದಂತಹ ಭಕ್ತಿಯ ಪ್ರಭಾವದಿಂದಲೇ ಆಗಿದೆ ಅಂತನ್ನುವುದು ಈ ಶ್ಲೋಕದ ಆಶಯ ಮುಂದಿನ ಶ್ಲೋಕ ಏವಂ ಬಲಿರಾವಣಯೋ ಭಕ್ತಿವಶಾತ್ ಅನುಗ್ರಹಂ ಪ್ರದರ್ಶ್ಯ ತಯೋರೇವ ದರ್ಪವಶಾತ್ ನಿಗ್ರಹಂ ಪ್ರದರ್ಶಯನ್ ಸ್ತೌತಿ ಭಕ್ತಿಯ ಕಾರಣದಿಂದ ಹೇಗೆ ಅವರಿಗೆ ಮಂಗಲವಾಯಿತು ಅಂತನ್ನುವುದನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿ ಈ ಮುಂದಿನ ಹನ್ನೆರಡನೇ ಶ್ಲೋಕದಲ್ಲಿ ಅವರಿಗೆ ದರ್ಪ ಬಂದಾಗ ಏನಾಯಿತು ಅಂತ ಅನ್ನುದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಾಮೋಶ್ಯತ್ವತ್ ಸೇವಾ ಸಮಧಿಗತಸಾರಂ ಭಜವನಂ ಬಲಾದ ಕೈಲಾಸೇピತ್ವದಧಿವಸತೋ ವಿಕ್ರಮಯತಃ ತ್ವದಧಿವಸತೌ ವಿಕ್ರಮಯತಃ ಅಲભ્ય ಪಾತಲೀ ಫಲಸ ಚಲಿತಾಂ ಕುಷ್ಠ ಶಿರಸಿ ಪ್ರತಿಷ್ಠಾತ್ವ್ಯಾಸಿ ಧ್ರುವಮุปಚಿತೋ ಮುಹ್ಯ ದಿಖಲಃ ಸಂಕ್ಷೇಪವಾಗಿ ಅರ್ಥ ಇಂತಹ ರಾವಣ ನಿನ್ನ ಸೇವೆಯಿಂದ ಮೂರು ಲೋಕಗಳನ್ನು ಯತ್ನವೇ ಇಲ್ಲದೆ ಗೆದ್ದಂತಹ ರಾವಣ ತನ್ನ ಭುಜಗಳನ್ನು ನಿನ್ನ ಅಧಿವಾಸವಾದಂತಹ ನಿನ್ನ ಮನೆಯಾದಂತಹ ಕೈಲಾಸದ ಮೇಲೆ ಪ್ರಯೋಗಿಸಿದಾಗ ಕೈಲಾಸ ಇಲ್ಲೇನಕ್ಕಿರಬೇಕು ಲಂಕೆಯಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಕೊಂಡು ಕೈಲಾಸವನ್ನು ಎತ್ತಲಿಕ್ಕೆ ಹೋದ ರಾವಣ ಅಮುಷ್ಯ ತ್ವತ್ಸೇವಾ ಸಮಧಿಗತ ಸಾರಂ ಭುಜವನಂ ಭುಜಗಳ ಸಮೂಹಗಳನ್ನು ಬಲಾತ್ ಕೈಲಾಸೀಪಿ ತ್ವತ್ ಅಧಿವಸತೌ ವಿಕ್ರಮಯತಃ ನಿನ್ನ ಈ ಸೇವೆಯಿಂದ ವೈಭವವನ್ನು ಪಡೆದಂತಹ ರಾವಣನು ದರ್ಪದಿಂದ ಕೈಲಾಸವನ್ನು ಎತ್ತಲಿಕ್ಕೆ ಹೋದಾಗ ಎಂತಹ ಕೈಲಾಸ ತ್ವತಿ ತ್ವತ್ ಅಧಿವಸತಿ ನಿನ್ನ ಮನೆ ನಿನ್ನ ಈ ಕೈಲಾಸವನ್ನ ಎತ್ತಲಕ್ಕೆ ಹೋಗದ ಅಲಸ ಚಲೇತಾಂ ಗುಷ್ಟ ಶಿರಸಿ ಕೈಲಾಸೇ ಪಾರ್ವತಿಗೆ ಹೆದರಿಕೆಯಾಗಿ ಶಿವನನ್ನು ಪ್ರಾರ್ಥಿಸಿದಾಗ ಶಿವನು ತುಂಬಾ ಲಕ್ಷ್ಯ ಮಾಡದೆ ತುಂಬ ಗಮನ ಕೊಡದೆ ಅಲಸವಾಗಿ ತನ್ನ ಪಾದಾಂಗುಷ್ಠವನ್ನು ಕೈಲಾಸದ ಮೇಲೆ ಒತ್ತಿದಾಗ ಅಲಭ್ಯ ಪಾತಾಲೇಪಿ ಪ್ರತಿಷ್ಠಾ ಆಸೀತ್ ಇವನಿಗೆ ರಾವಣನಿಗೆ ಪಾತಾಳದಲ್ಲೂ ಜಾಗ ಸಿಗಲಿಲ್ಲ ಅಷ್ಟು ಆಳವಾಗಿ ಹುದುಗಿ ಹೋದ ಕೈಲಾಸದ ಕೆಳಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ ಧ್ರುವಂ ಉಪಚಿತ ಖಲಹ ಮುಹ್ಯತಿ ಖಲನಿಗೆ ಮೂರ್ಖನಿಗೆ ಅಥವಾ ದುಷ್ಟನಿಗೆ ಮೂರ್ಖಲ ದುಷ್ಟ ದುಷ್ಟನಿಗೆ ಉಪಜಯ ಬಂದರೆ ಸಮೃದ್ಧಿ ಬಂದರೆ ಅವನಿಗೆ ಮೋಹವು ಕಟ್ಟಿಟ್ಟ ಬುತ್ತಿ ಖಂಡಿತವಾಗಿ ಅವನು ಮೋಹಗೊಳ್ತಾನೆ ಯಾರನ್ನು ಲೆಕ್ಕಿಸೋದಿಲ್ಲ ಇದರ ಸಂಗ್ರಹಾರ್ಥ ಟೀಕೆಯನ್ನು ನೋಡೋಣ ಅಮುಷ್ಯೇತಿ ಹೇ ತ್ರಿಪುರಹರ ಅಮುಷ್ಯ ಪೂರ್ವಶ್ಲೋಕೋಟ ರಾವಣಸ್ಯ ಪ್ರತಿಷ್ಠಾ ಸ್ಥಿತಿ ತ್ವಯಿ ಅಲಸಚಲಿತುಷ್ಠಿರಸಿ ಸತಿ ಅಲಭ್ಯ ಆಸೀತ್ ಆಸೀತ್ರಿಪುರಹರಣೆ ಹಿಂದಿನ ಶ್ಲೋಕದ ಸಂಬೋಧನೆ ಇಲ್ಲಿ ತರಬೇಕು ಈ ರಾವಣ ಹಿಂದಿನ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ರಾವಣನು ಯಾರು ಇದ್ದಾನಲ್ಲ ಅವನು ಅವನಿಗೆ ಜಾಗವು ಪಾತಾಳದಲ್ಲೂ ಸಿಗಲಿಲ್ಲ ಯಾವಾಗ ತ್ವಯಿ ಅಂಗುಷ್ಠ ಶಿರಸಿ ಸತಿ ಕೈಲಾಸದ ಮೇಲೆ ನೀನು ಅಲಸವಾಗಿ ನಿನ್ನ ಅಂಗುಷ್ಠವನ್ನು ಇಟ್ಟಾಗ ಅಲಸಂ ಮಂದಂ ಯಥಾ ಸ್ಯಾತ್ ತಥಾ ಅಂಗುಷ್ಠಶಿರು ಕಂಪಿತಂ ಅಂಗುಷ್ಠಶಿರೋ ಅಂಗುಷ್ಠಾಗ್ರಂ ಯೇನ ಸ ತಥಾ ತಸ್ಮಿನ್ ನಿಧಾನವಾಗಿ ತನ್ನ ಹೆಬ್ಬೆರಳನ್ನು ಕೈಲಾಸದ ಮೇಲೆ ಇಟ್ಟಾಗ ಚಲಿತವಾಯಿತು ಕೈಲಾಸವು ಅಲುಗಾಡಿತು ಚಲಿತಮಿತಿ ಹ್ರಸ್ವತ್ವಂ ಚ ಕಂಪತೆ ಚಲತೆ मित्वानुशासनात् ಭಗವಂತ ನಿಧಾನವಾಗಿ ತನ್ನ ಹೆಬ್ಬೆರಳನ್ನು ಇಟ್ಟಿದ್ದು ಆದರೆ ಕೈಲಾಸ ನಡುಗಿತು ತಥಾಚ ತವಾಂಗುಷ್ಠ ಕಂಪನ ಮಾತ್ರೇಣೈವ ತಸ್ಯ ವೀರಾಭಿಮಾನಿನಃ ಪ್ರವೇಶು ಅಶಕ್ಯ ಪ್ರತೀಕಾರ ಆಸೀದಿತ್ಯರ್ಥ ನಿನ್ನ ಅಂಗುಷ್ಠದ ಕಂಪನ ಮಾತ್ರದಿಂದಲೇ ನೀನು ಅಂಗುಷ್ಠವನ್ನು ಇಟ್ಟಂತಹ ಕಾರಣ ಮಾತ್ರದಿಂದಲೇ ಪಾತಾಳದವರೆಗೆ ಹುದುಗಿ ಹೋದ ಮತ್ತು ಅವನು ಪ್ರತೀಕಾರ ಮಾಡಲಿಕ್ಕೆ ಅದನ್ನು ಪ್ರತಿರೋಧ ಮಾಡಲಿಕ್ಕೆ ತಡೆಯಲಿಕ್ಕೆ ಆಗಲಿಲ್ಲ ಅಮುಷ್ಯ ಕಿಂ ಕುರ್ವತಃ ತ್ವತ್ ಅಧಿವಸತಾವಪಿ ತವ ಮಂದಿರೇಪಿ तव मन्दिरेऽपि ಭುಜವನಂ ಭುಜವೃಂದಂ ವಿಂಶತಿ ಸಂಖ್ಯಾತಂ ಬಲಾತ್ ವಿಕ್ರಮಯತಃ ಅತಿ ಶೌರ್ಯೇಣ ವ್ಯಾಪಾರಯತಃ ಅಲ್ಲಿಯವರೆಗೂ ಏನು ಮಾಡ್ತಾ ಇದ್ದ ಕೈಲಾಸವನ್ನು ತನ್ನ ಇಪ್ಪತ್ತು ಕೈಗಳಿಂದ ಭುಜವನವನ್ನು ಭುಜ ಸಮೂಹವನ್ನು ಕೈಲಾಸವನ್ನು ಎತ್ತಲಿಕ್ಕೆ ಪ್ರಯೋಗ ಮಾಡಿದ್ದ ಎಲ್ಲಿ ತ್ವದ ಅಧಿವಸತವು ಕೈಲಾಸದಲ್ಲಿ ಗಿರಿಯದು ಅಲ್ಲಿ ಇಮಂ ಉತ್ಪಾಟ್ಯ ಲಂಕಾಯಾಂ ನೇಷ್ಯಾಮಿ ಇತ್ಯಭಿಪ್ರಾಯೇಣ ಭುಜಚೇಷ್ಟಾಂ ಕುರ್ವತಃ ಇತ್ಯರ್ಥ ಈ ಕೈಲಾಸ ಏನಿದೆಯೋ ಇದನ್ನು ಎತ್ತು ಲಂಕೆಗೆ ಒಯ್ಯುತ್ತೇನೆ ಎಂಬ ಭಾವದಿಂದ ಕೈಗಳನ್ನು ಇಟ್ಟಿದ್ದ ಕೆಳಗಡೆ ಅತಿ ಶೌರ್ಯದಿಂದ ಅತಿ ಪರಾಕ್ರಮದಿಂದ ಎತ್ತಲು ಆರಂಭ ಮಾಡಿದ್ದ ಇಮಂ ಉತ್ಪಾಟ್ಯ ಲಂಕಾಯಾಂ ನೇಷ್ಯಾಮಿ ಇತಿ ಅಭಿಪ್ರಾಯೇಣ ಲಂಕೆಗೆ ಒಯ್ಯುತ್ತೇನೆ ಎಂಬ ಭಾವದಿಂದ ಕೀದೃಶಂ ಭುಜವನಂ ಎಂತಹ ಕೈಗಳು ಎಂತಹ ಕೈಗಳ ಸಮೂಹ ತ್ವತ್ಸೇವಾ ಸಮಧಿಗತ ಸಾರಂ ತವ ಸೇವೆಯ ಸಮಧಿಗತ ಪ್ರಾಪ್ತ ಸಾರ ಬಲಂ ಏನ ತತ್ತಥಾ ಎಂತಹ ಕೈ ಅಂದರೆ ನಿನ್ನ ಸೇವೆಯನ್ನು ಮಾಡಿ ಬಲಿಷ್ಠವಾದಂತಹ ಕೈಗಳು ಅಂತಹ ಕೈಗಳ ಸಮೂಹ ಅದನ್ನು ಇಟ್ಟುಕೊಂಡು ಎತ್ತಲಿಕ್ಕೆ ಪ್ರಯತ್ನ ಪಡುತ್ತಿದ್ದ ಪರಾಕ್ರಮ ಮಾಡ್ತಾ ಇದ್ದ ತ್ವತ್ಪ್ರಸಾದೇನೈವ ಬಲಂ ಆಸಾಧ್ಯ ತ್ವದ್ಗೃಹಂ ಉತ್ಪಾಟಯತಿ ಇತ್ಯಹೋ ಕೃತಘ್ನತಾ ಮೌಢ್ಯಂ ಚ ಇತ್ಯಭಿಪ್ರಾಯ ನಿನ್ನಿಂದಲೇ ಶಕ್ತಿಯನ್ನು ಪಡೆದು ನಿನ್ನ ಮನೆಯನ್ನೇ ಎತ್ತುವಷ್ಟು ಮೂರ್ಖತೆ ಮೌಢ್ಯ ದರ್ಪ ಇತ್ತು ಇವನಲ್ಲಿ ಎಂದು ಇದರ ಅಭಿಪ್ರಾಯ ಮತ್ತು ಕೃತಜ್ಞತೆ ಇವನಿಂದಲೇ ಶಕ್ತಿಯನ್ನು ಪಡೆದು ಇವನ ಮನೆಯನ್ನೇ ಕೆಡವುತ್ತೇನೆ ಎತ್ತೊಯ್ಯುತ್ತೇನೆ ಎಂಬ ಕೃತಜ್ಞತೆ ಏವಂ ಹಿ ಪುರಾಣ ಪ್ರಸಿದ್ಧಂ ಭಗವತ್ ಪ್ರಸಾದಾತ್ ಆಸಾದಿತ ಬಲೇನ ರಾವಣೇನ ಸ್ವಬಲ ಪರೀಕ್ಷಾರ್ಥಂ ಭಗವನ್ ನಿವಾಸಸ್ಯಾಪಿ ಕೈಲಾಸಸ್ಯ ಉತ್ಪಾಟನಂ ಆರಬ್ಧಂ ಪುರಾಣ ಪ್ರಸಿದ್ಧ ಕಥೆ ಇದು ಏನು ಭಗವಂತನ ಪ್ರಸಾದದಿಂದಲೇ ಬಲವನ್ನು ಪಡೆದಂತಹ ರಾವಣನು ತನ್ನ ಬಲವನ್ನು ಪರೀಕ್ಷೆ ಮಾಡಲು ಭಗವಂತನ ನಿವಾಸವನ್ನೇ ಕೈಲಾಸವನ್ನೇ ಉತ್ಪಾಟನೆ ಮಾಡಲು ತೆಗೆಯಲು ಆರಂಭ ಮಾಡಿದ ತತಶ್ಚ ಪಾರ್ವತ್ಯ ಭೀತೆಯ ಪ್ರಾರ್ಥಿತ ಭಗವಾನ್ ಕೈಲಾಸಸ್ಯ ಅಧೋಗಮನಾರ್ಥಂ ಅಂಗುಷ್ಠಾಗ್ರಂ ಅಂಗುಷ್ಠಾಗ್ರಮಾತ್ರಂ ಶನೈಹಿ ವ್ಯಾಪಾರಯಾಮಾಸ ಪಾರ್ವತಿಗೆ ಹೆದರಿಕೆಯಾಗಿ ಭಗವಂತನನ್ನ ಕೇಳಿಕೊಂಡಾಗ ಭಗವಂತ ಈ ಕೈಲಾಸದ ಮೇಲೆ ಶನೈಹಿ ನಿಧಾನವಾಗಿ ಅಧೋಗಮನಾರ್ಥಂ ಕೈಲಾಸಸ್ಯ ಕೈಲಾಸವು ಹುದುಗಿ ಹೋಗಲಿ ಎಂಬ ಕಾರಣದಿಂದ ತನ್ನ ಅಂಗುಷ್ಠಾಗ್ರ ಮಾತ್ರದಿಂದ ಅಂಗುಷ್ಠವನ್ನೂ ಇಡಲಿಲ್ಲ ಅಂಗುಷ್ಠದ ತುದಿ ಹೆಬ್ಬೆರಳಿನ ತುದಿಯನ್ನು ಮಾತ್ರ ಶನೈಹಿ ನಿಧಾನವಾಗಿ ವ್ಯಾಪಾರಯ ಮಾಸ ಇಟ್ಟನು ತಾವನ್ಮಾತ್ರೇಣ ಇವ ಕ್ಷೀಣಬಲ ರಾವಣ ಪಾತಾಲಂ ಪ್ರವಿವೇಶ ಇಷ್ಟು ಮಾತ್ರ ಮಾಡಿದ್ದು ಭಗವಂತ ಅಂಥದ್ರಲ್ಲಿ ರಾವಣನ ಬಲವು ಕ್ಷೀಣವಾಗಿ ಪಾತಾಳದವರೆಗೆ ಮುದುಗಿ ಹೋದ ಪುನಶ್ಚ ಭಗವತ ಕರುಣಯ ಸಮುದ್ರತ ಮತ್ತೆ ಭಗವಂತನಿಂದ ಅತೀವ ಕೃಪೆಯಿಂದ ಕರುಣೆಯಿಂದ ಉದ್ಧಾರ ಮಾಡಲ್ಪಟ್ಟ ರಾವಣ ಸಮುದ್ರತಃ ಇತಿ ಹೀಗೆ ಪುರಾಣದ ಕಥೆ ಪ್ರಸಾದ ಲಬ್ಧವರು ರಾವಣಃ ಕಥಂ ಭಗವಂತಂ ತದಾನೀ ವಿಸ್ಮೃತವಾನ್ ಇತ್ಯತ ಆಹ ಇವನು ಭಕ್ತನಲ್ಲವೋ ಇವನು ಯಾಕೆ ತಾನೇ ಭಗವಂತನ ಕೃಪೆಯನ್ನು ಮರೆತು ಬಿಟ್ಟ ಅಂತನೋ ಪ್ರಶ್ನೆಯನ್ನು ಉತ್ತರ ಕೊಡಬೇಕು ಅದನ್ನು ಕೊನೆಯ ಸಾಲಲ್ಲಿ ಹೇಳ್ತಾ ಇದ್ದಾರೆ ಭಗವಂತನನ್ನೇ ಮರೆತು ಬಿಟ್ಟನಲ್ಲ ಯಾಕೆ ಧ್ರುವಂ ನಿಶ್ಚಿತಂ ಉಪಚಿತ ಸಮೃದ್ಧ ಸನ್ ಖಲ ಕೃತಘ್ನ ಮುಹ್ಯತಿ ಉಪಚಯವಾದಂತಹ ಸಮೃದ್ಧಿಯನ್ನು ಹೊಂದಿದಂತಹ ದುಷ್ಟನು ಖಲನು ಅವನು ಕೃತಘ್ನನಾಗಿ ಮೋಹವನ್ನು ಹೊಂದುತ್ತಾನೆ ವಿಸ್ಮರತಿ ಸೋಪಜಯ सोपजयहेतुमपि ನ ಗಣಯತಿ ಇತ್ಯರ್ಥ ಕೃತಘ್ನನು ದುಷ್ಟನು ಮಾಡಿದ್ದನ್ನು ಮರೆಯುವಂಥವನು ಮಾಡಿದ್ದನ್ನು ಮರೆತು ಮಾಡಿಸಿಕೊಂಡದ್ದನ್ನ ಮರೆತು ತನ್ನ ಉಪಚಯದ ಕಾರಣ ತನ್ನ ಸಮೃದ್ಧಿಗೆ ಕಾರಣವಾದಂತಹ ಯಾರಿದ್ದಾರೋ ಇಲ್ಲಿ ಭಗವಂತ ಅವನನ್ನೇ ಮರೆಯುತ್ತಾನೆ ನ ಗಣಯತಿ ಗಣನೆಗೆ ತಗೊಳ್ಳುವುದಿಲ್ಲ ಹರಿಪಕ್ಷೇತು ವಿಷ್ಣು ಪಕ್ಷದಲ್ಲಿ ಏನಿದು ಕೈಲಾಸೇ ಕೇಲಿಹಿ ಕ್ರೀಡಾ ಸೈವ ಪ್ರಯೋಜನಂ ಅಸ್ಯ ಇತಿ ಕೈಲಃ ಕೈಲೋ ಅಸಿಹಿ ಖಡ್ಗೋ ಯಸ್ಯ ಸಹ ಕೈಲಾಸಿ ಬಲಾತ್ ಕೈಲಾಸೆ ಅಂತಿದೆ ಶ್ಲೋಕದಲ್ಲಿ ವಿಷ್ಣು ಪಕ್ಷವಾಗಿ ಮಾಡಬೇಕಾದ್ರೆ ಈ ಒಂದು ಪದವನ್ನು ಬೇರೆ ತರಹ ವ್ಯಾಖ್ಯಾನ ಮಾಡಬೇಕು ಎಂದರೆ ಕೈಲಾಸದಲ್ಲಿ ವಿಷ್ಣುವಿನ ಪ್ರಾಪ್ತಿ ಅಷ್ಟು ಸರಿ ಹೋಗುವುದಿಲ್ಲ ಅದಕ್ಕೇನು ಮಾಡಿದ್ದಾರೆ ಕೇಲಿಗೋಸ್ಕರ ಇಟ್ಟುಕೊಂಡಂತಹ ಹಸಿಯು ಹಸಿ ಅಂದರೆ ಖಡ್ಗ ಅವನ ನಂದಕವೆಂಬ ಖಡ್ಗ ಅಲ್ಲ ಕೌಮೋದಕಿ ಎಂಬ ಖಡ್ಗ ಏನಿದೆಯೋ ಅದು ಕೇಲಿಗೋಸ್ಕರವಾಗಿ ಆಟ ಸಾಮಾನಿನ ತರಹ ಯಾಕೆಂದರೆ ಭಗವಂತನಿಗೆ ಶಸ್ತ್ರಗಳೆಲ್ಲ ಯಾಕೆ ಬೇಕು ಅವನ ಸಂಕಲ್ಪದಿಂದಲೇ ಬೇಕಾದರೆ ಮೂರು ಭುವನಗಳು ನಾಶವಾಗಿ ಬಿಡುತ್ತವೆ ಆ ಕಾರಣದಿಂದ ಕೇಲಿಗೆ ಕೈಲವಾದಂತಹ ಹಸಿಯಿಂದ ಅಂತ ಕೇಲಿಹಿ ಕ್ರೀಡಾ ಸೈವ ಪ್ರಯೋಜನ ಅಸ್ಯ ಕ್ರೀಡೆಗೆ ಮಾತ್ರವೇ ಉಪಯೋಗಿಸುವಂತಹ ಅಸಿ ಖಡ್ಗ ಕೈಲ ಕೈಲೋ ಅಸಿಹಿ ಖಡ್ಗೋ ಯಸ್ಯ ಸಹ ಕೈಲಾಸಿಹಿ ಕ್ರೀಡೆಗೆ ಯೋಗ್ಯವಾದಂತಹ ಖಡ್ಗವನ್ನು ಹೊಂದಿರುವಂಥವನು ಕೈಲಾಸಿಯು ಅಂತನೂ ಅರ್ಥ ಅದು ಹೇ ಕೈಲಾಸೆ ಕೈಲಾಸೆ ಕೈಲಾಸೆ ಅಂತಂದರೆ ಅಲ್ಲಿ ಕೈಲಾಸ್ ಕೈಲಾಸಂ ಅಂತ ಇರೋದು ಅದರ ಸಪ್ತಮಿ ಇಲ್ಲಿ ಸಂಬೋಧನೆ ಕೈಲಾಸೆ ಮಾತ್ರೇಣ ನಿರ್ಜಿತ ಸರ್ವಶತ್ರೋರಪಿ ತವ ಕ್ರೀಡಾರ್ಥಮೇವ ನಂದಕ ಧಾರಣಂ ಇತ್ಯರ್ಥ ನಂದಕ ಕ್ಷಮಿಸಬೇಕು ಇಚ್ಛೆ ಇದ್ದರೆ ಸಾಕು ಎಲ್ಲ ಶತ್ರುಗಳನ್ನು ನಾಶ ಮಾಡುವಂಥವನು ನೀನು ಮತ್ತೆ ಖಡ್ಗ ಏನಕ್ಕೆ ಬೇಕು ಆಟ ಸಾಮಾನಿನ ತರಹ ಕ್ರೀಡಾರ್ಥಂ ಧಾರಣ ಕ್ರೀಡೆಗೋಸ್ಕರವಾಗಿ ನಂದಕವನ್ನು ಧರಿಸಿದಂತೆ ಇದ್ದೀಯೇ ಅಮುಷ್ಯಬಲೇಃ ತ್ವತ್ ಅಧಿವಸತೌ ತ್ವನ್ನಿವಾಸೆ ತವ ಭೂತೇಪಿ ತ್ರೈಲೋಕ್ಯೆ ಬಲಾತ್ ಮದೀಯಂ ಇದಂ ಹಿಂದೆ ಬಲಿ ಬಲಿಯ ಉದಾಹರಣೆಯನ್ನು ತಗೊಂಡಿದ್ರು ಅಲ್ಲಿ ರಾವಣ ಮತ್ತು ಬಲಿ ಆ ಬಲಿಯ ಮೋಹ ಏನಾಯಿತು ಬಲಿಯ ಮೋಹವನ್ನು ಇಲ್ಲಿ ವಿವರಿಸಬೇಕು ಅದನ್ನು ವಿವರಿಸ್ತಾ ಇದ್ದಾರೆ ತ್ವತ್ ಅಧಿವಸತೌ ಈ ಮೂರು ಲೋಕಗಳು ಭಗವಂತನ ನಿವಾಸ ಅಲ್ಲಿ ಕೈಲಾಸ ಭಗವಂತನ ನಿವಾಸ ಮತ್ತು ಇಲ್ಲಿ ಮೂರು ಲೋಕಗಳು ಭಗವಂತನ ನಿವಾಸ ಆದರೆ ಬಲಿ ಅಂದ್ಕೊಂಡಿರೋದೇನು ಈ ಮೂರು ಲೋಕಗಳು ನನ್ನವು ಅಂತಂದ್ಕೊಂಡಿದ್ದಾನೆ ತ್ವನ್ನಿವಾಸೆ ತವ ಸ್ವತ್ವಾಸ್ಪದೀಭೂತೆ ಅಪಿ ತ್ರೈಲೋಕೆ ನಿನ್ನ ಸ್ವತ್ತು ಈ ಮೂರು ಲೋಕ ಅದರಲ್ಲಿ ಬಲಾತ್ ಮದೀಯಮಿದಂ ತುಂಬ ಉತ್ಕಟವಾಗಿ ಇದು ನನ್ನದು ಅಂತ ತಿಳ್ಕೊಂಡಿದ್ದಾನೆ ಈ ಮೂರು ಲೋಕ ನನ್ನ ರಾಜ್ಯ ಅಂತ ತಿಳ್ಕೊಂಡಿದ್ದಾನೆ ಬಲಿ ಇದಂ ತ್ರೈಲೋಕ್ಯಂ ಮದೀಯಂ ಈ ಮೂರು ಲೋಕ ನನ್ನದ್ದು ಸ್ವತ್ವ ಅಭಿಮಾನಾತ್ ಭುಜವನಂ ಹಸ್ತೋದಕಂ ವಿಕ್ರಮಯತ ಹಾಗೆ ಅವನದ್ದು ಎಂದು ತಿಳಿದು वन्दन्तः वामन अवतारके हस्तोदकवन् कोट्टनो मम स्वत्वत्यागपूर्वकम् एतस्य प्रतिग्रहीतुः स्वत्वम् उत्पादयामि इत्यभिप्रायेण भगवतः पाणौ उदकं प्रयच्छतः ನನ್ನ ಸ್ವತ್ತನ್ನ ಕೊಟ್ಟು ಅಂದ್ರೆ ಈ ತ್ರೈಲೋಕ್ಯವನ್ನ ಕೊಟ್ಟು ಈ ಪ್ರತಿಗ್ರಹ ಮಾಡುವಂತಹ ಯಾರಿದ್ದಾನೋ ಈ ವಾಮನ ಮೂರ್ತಿ ಇವನ ಸ್ವತ್ತನ್ನ ನಾನು ಅಪಹರಿಸ್ತೀನಿ ಎಂಬ ಅಭಿಪ್ರಾಯದಿಂದ ಮೋಹದಿಂದ ಭಗವಂತನ ಕೈಯಲ್ಲಿ ಉದಕವನ್ನು ಕೊಟ್ಟ ಕೀದೃಶಂ ಭುಜವನಂ ಸಮಧಿಗತ ಸಾರ ಸೌಭಾಗ್ಯ ವಿಶೇಷೋ ಏನ ತತ್ಕಥ ಎಂತಹ ಕೈಗಳಿಂದ ಕೊಟ್ಟ ನಿನ್ನ ಸೇವೆಯಿಂದ ವಿಶೇಷ ಸೌಭಾಗ್ಯವನ್ನು ಹೊಂದಿದಂತಹ ತನ್ನ ಕೈಗಳಿಂದ ಬಲಿಯ ಕೈಗಳಿಂದ ಜಲವನ್ನು ಕೊಟ್ಟ ತವ ಪಾಣಿಪದ್ಮ ಸಂ ಸಂಬಂಧೇನ ಅತಿತರಾಂ ಶೋಭಮಾನಂ ಶೋಭಮಾನಂ ಉದಕಂ ಇತ್ಯರ್ಥ ನಿನ್ನ ಕೈಗಳ ಸಂಬಂಧವನ್ನು ಪಡೆದು ಈ ನೀರು ಅತ್ಯಂತ ಶೋಭಾಯಮಾನವಾಗಿತ್ತು ತಥಾಚ ಸರ್ವಜಗ ಜಗನ್ ನಿವಾಸಸ್ಯ ತವ ಸ್ವತ್ವ ಸ್ವತ್ವಾಸ್ಪದೀಭೂತಂ ಯತ್ ತತ್ ಸ್ವಕೀಯಮಿತಿ ಮತ್ವಾ ತುಭ್ಯಂ ತದತಃ ಬಲೇಹ ಮಹಾನ್ ಏವ ಅಪರಾಧ ಯಥಾರ್ಥವಾಗಿ ಭಗವಂತನದ್ದು ಮೂರು ಲೋಕಗಳು ಆದರೆ ನನ್ನ ಈ ಮೂರು ಲೋಕಗಳನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಅಹಂಕಾರದಲ್ಲಿ ಹೇಳಿದ್ದು ಬಲಿ ಮಹಾನ್ ಅಪರಾಧ ಮಹಾನ್ ಅಪರಾಧ ಇದು ತ್ವಯಾತು ಪರಮಕಾರುಣಿಕೇನ ಪ್ರತಿಜ್ಞಾತ ವಿಕ್ರಮ ತ್ರಯಂ ಪ್ರತಿಜ್ಞಾತ ಭೂಮಿದಾನೇಪಿ ತಸ್ಯ ಅಸಾಮರ್ಥ್ಯ ಅಸಾಮರ್ಥ್ಯಂ ಆಸಾಧ್ಯ ತಸ್ಯ ಮತ್ತತಾ ನಿವೃತ್ತಯೇ ಯೋಗ್ಯ ಏವ ದಂಡ ಕೃತ ಇತ್ಯಾಹ ನೀನಂಥವನು ಪರಮಕಾರುಣಿಕ ಇಂತಹ ಮೋಹವುಳ್ಳಂತಹ ಬಲಿಗೆ ನೀನು ದಂಡವನ್ನು ಕೊಟ್ಟೆ ಹೇಗೆ ಒಂದು ಅವನ ಅಭಿಮಾನವನ್ನು ಮುರಿದ ಕಾರಣದಿಂದ ಇಂತಹ ಮೂರು ಲೋಕಗಳು ನನ್ನದು ಅಂತ ಹೇಳಿದ್ನಲ್ಲ ಅವನು ಮೂರು ಅಡಿಗಳು ಕೂಡ ಕೊಡಲಿಕ್ಕೆ ಅಸಮರ್ಥ ಎಂಬುದನ್ನು ತೋರಿಸಿದೆ ಹಾಗೆ ಅವನ ಅಭಿಮಾನವನ್ನು ಮುರಿದು ಹಾಕಿದೆ ಪ್ರತಿಜ್ಞಾತ ವಿಕ್ರಮತ್ರಯ ಮಿತ ಭೂಮಿದಾನೇಪಿ ತಸ್ಯ ಅಸಾಮರ್ಥ್ಯ ಮೂರು ಅಡಿ ಮೂರು ಹೆಜ್ಜೆ ಭೂಮಿಯನ್ನು ಕೊಡ್ತೀನಿ ಅಂತ ಹೇಳಿದಂತಹ ಬಲಿಗೆ ಮೂರು ಹೆಜ್ಜೆಯೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ತೋರಿಸಿ ಅವನ ಅಭಿಮಾನ ಅಭಿಮಾನವನ್ನು ಮುರಿದು ಹಾಕಿದೆ ತಸ್ಯ ಮತ್ತತಾ ನಿವೃತ್ತಯೇ ಯೋಗ್ಯ ಏವದಂತಹ ಕೃತ ಅವನ ಮತ್ತತೆ ಅವನ ಅಭಿಮಾನವನ್ನು ಮುರಿಯಲಿಕ್ಕೆ ಯೋಗ್ಯವಾದಂತಹ ದಂಡವನ್ನು ವಿಧಿಸಿದ್ದೀಯೇ ತ್ವಯಿ ಅಲಸ ಚಲಿ ಚಲಿತಾಂಗುಷ್ಠ ಶಿರಸಿ ಸತಿ ತಸ್ಯ ಪ್ರತಿಷ್ಠಾ ಸ್ಥಿತಿ ಪಾತಾಲೇ ಅಲಭ್ಯ ಆಸೀತ್ ಕಾ ವಾರ್ತಾ ಸ್ವರ್ಗ ಮರ್ತ್ಯಯೋ ನೀನು ನಿನ್ನ ಹೆಬ್ಬೆರಳನ್ನು ಎತ್ತುವಷ್ಟು ಅಲಸವಾಗಿ ನಡೆದುಕೊಂಡಿದ್ದು ಅಂತ ಸ್ವಲ್ಪ ಉತ್ಪ್ರೇಕ್ಷೆ ಕಾಲನ್ನ ಇಟ್ಟಿದ್ದು ಭಗವಂತ ಇಷ್ಟು ಪ್ರಯತ್ನ ಮಾಡಿದ್ದಕ್ಕೆ ಬಲಿಗೆ ಪಾತಾಳದಲ್ಲೂ ಜಾಗ ಸಿಗಲಿಲ್ಲ ಮತ್ತು ಮರ್ತ್ಯಲೋಕ ಸ್ವರ್ಗಲೋಕದ ವಿಷಯ ಯಾಕೆ ಅಲ್ಲೂ ಇಲ್ಲ ಅಂತ ಹಾಗೆ ಅವನ ಅಭಿಮಾನವನ್ನು ಮುರಿದು ಹಾಕಿದೆ ಅವನ ಉದ್ದೇಶ ಏನಾಗಿತ್ತು ಯಜ್ಞವನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ತೀನಿ ಎಂಬ ಉದ್ದೇಶವಿತ್ತು ಸ್ವರ್ಗದ ಮಾತು ಬಿಡಿ ಮರ್ತ್ಯಲೋಕದ ಮಾತು ಬಿಡಿ ಪಾತಾಳದಲ್ಲೂ ಅವನಿಗೆ ಪ್ರತಿಷ್ಠೆ ಸಿಗಲಿಲ್ಲ ಜಾಗ ಸಿಗಲಿಲ್ಲ ಅಥವಾ ಪಾತಾಲೇ ವಿದ್ಯಮಾನಸ್ಯಾಪಿ ಬಲೇಹಿ ಇಂದ್ರಾದಿಭಿ ಅಪಿ ಅಲಭ್ಯ ಪ್ರತಿಷ್ಠಾ ಕೀರ್ತಿ ಆಸೀತ್ ಇನ್ನೊಂದು ಅರ್ಥ ಮಾಡುವುದಾದರೆ ಪಾತಾಲದಲ್ಲಿ ಇರುವಂತಹ ಬಲಿಗೆ ಸ್ವರ್ಗದಲ್ಲಿ ಇರುವಂತಹ ಇಂದ್ರನಿಗೆ ಸಿಗದಂತಹ ಪ್ರತಿಷ್ಠೆ ಸಿಕ್ಕಿತು ನಿನ್ನ ಭಕ್ತಿ ಮಾಡಿದಂತಹ ಕಾರಣದಿಂದ ಅಂತ ಬೇಕಾದ್ರೆ ಅರ್ಥ ಮಾಡಬಹುದು ಪಾತಾಳದಲ್ಲಿ ಇರುವಂತಹ ಬಲಿಯ ವೈಭವ ಏನಿದೆಯೋ ಸ್ವರ್ಗದಲ್ಲಿ ಇರುವಂತಹ ಇಂದ್ರನ ವೈಭವವನ್ನು ಮೀರಿಸುವಂಥದ್ದು ತತ್ರ ಸರ್ವದಾ ಭಗವತಃ ಸನ್ನಿಹಿತತ್ವಾತ್ ಇತಿ ಭಾವ ಯಾವಾಗಲೂ ಭಗವಂತ ಕಪಿಲ ಮೂರ್ತಿಯಾಗಿ ಪಾತಾಳದಲ್ಲಿ ಇರುತ್ತಾನೆ ಆ ಕಾರಣದಿಂದ ಬಲಿಯ ಪ್ರಭಾವ ಇಂದ್ರನಿಗಿಂತ ಹೆಚ್ಚು अलसम सलीलम चलित कंपितो अंगुष्ठ शिसी अर्थात बले ये न तस्मिन अलस चलितांगुष्ठ शिसी अंतर्रे अलसवा बलिया शिस्स मेले तिन, ಪಾದಾಂಗುಷ್ಠವನ್ನು ಇಟ್ಟ ಕಾರಣದಿಂದಲೇ ಹೀಗೆ ಆಯಿತು ಪೂರ್ತಿ ಪಾದ ಇಡೋದು ಬೇಕಾಗಲಿಲ್ಲ ಪೂರ್ತಿ ಚರಣ ಕಮಲ ಬಲಿಯ ತಲೆಯ ಮೇಲೆ ಇಡೋದು ಬೇಕಾಗಲಿಲ್ಲ ಬರೀ ಒಂದು ಅಂಗುಷ್ಠ ಅಂಗುಷ್ಠದ ತುದಿ ಇಟ್ಟ ಕಾರಣದಿಂದ ಬಲಿಗೆ ಇಷ್ಟಲ್ಲ ವೈಭವ ಸಿಕ್ತು ಅಂತ ಬೇಕಾದ್ರೆ ಅರ್ಥ ಮಾಡಬಹುದು ಯಥಾ ತೃತೀಯ ವಿಕ್ರಮ ಭೂಮ್ಯರ್ಥಂ ಬಲಿನಾ ಶಿರಸಿ ಪ್ರಸಾರಿತೆ ತತ್ರ ಚ ತ್ವದೀಯ ಪಾದಾಂಗುಷ್ಠ ಸಂಬಂಧ ಮಾತ್ರೇಣೈವ ತಸ್ಯ ಪಾತಾಲ ಪ್ರವೇಶೋ ಜಾತಃ ಇತ್ಯರ್ಥ ಮೂರನೆಯ ಹೆಜ್ಜೆಗೆ ಅಡಿಗೆ ಬಲಿಯು ಯಾವಾಗ ತನ್ನ ತಲೆಯನ್ನು ತೋರಿಸಿದನು ನೀನು ನಿನ್ನ ಪಾದಾಂಗುಷ್ಠವನ್ನು ಅವನ ತಲೆಯ ಮೇಲೆ ಇಟ್ಟ ಕಾರಣದಿಂದ ಅವನಿಗೆ ಪಾತಾಳ ಪ್ರವೇಶವು ಸಿಕ್ಕಿತು ಧ್ರುವಂ ಉಪಚಿತ ಇತ್ಯಾದಿ ಅರ್ಥಾಂತರ ನ್ಯಾಸ ಪೂರ್ವವತ್ ಹಿಂದೆ ಇದ್ದ ಹಾಗೆ ಧ್ರುವಂ ಉಪಚಿತೋ ಮುಹ್ಯತಿ ಖಲಹ ಎಂಬುದನ್ನು ಇಲ್ಲಿ ಸೇರಿಸ್ಕೊಳ್ಳಿ ಅಥವಾ ಖಲಹ ಅಯಂ ಅಸುರ ಬಲಿಹಿ उपचित मुह्यति अतो मोहन निवृत्त अपचित कर्तव्य भगवत अभिप्राय वर्णनम इनंदर्थ ध्रुव उपचित अंत उपचितन समृद्धि हम बलियु ಖಲನಾಗಿ ಬಿಟ್ಟಿದ್ದಾನೆ ದುಷ್ಟನಾಗಿ ಬಿಟ್ಟಿದ್ದಾನೆ ಯಾಕೆ ಅಭಿಮಾನದಿಂದ ಅವನಿಗೆ ಅಪಚಯವನ್ನ ತರಬೇಕು ಅವನ ನಿಗ್ರಹವನ್ನ ಮಾಡಬೇಕು ಎಂಬ ಭಗವಂತನ ಆಶಯವಾಗಿತ್ತು ಯಸ್ಯಾಹಂ ಅನುಗೃಹಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಇತಿ ಭಗವದ್ವಚನಾತ್ ಯಾರ ಮೇಲೆ ವಿಶೇಷ ಅನುಗ್ರಹವನ್ನು ಮಾಡಲಿಕ್ಕೆ ನಾನು ನಿಶ್ಚಯವನ್ನು ಮಾಡುತ್ತೀನೋ ಅವರ ವಿತ್ತವನ್ನ ಅವರ ಸಂಪತ್ತನ್ನ ನಾನು ಅಪಹರಿಸ್ತೀನಿ ಅಂತನ್ನೋದು ಭಾಗವತದಲ್ಲಿ ಭಗವಂತನ ವಚನ ಯಾಕೆ ಸಂಪತ್ತಿದ್ದಷ್ಟು ಅಹಂಕಾರ ಆ ಅಹಂಕಾರ ಇರುವಾಗ ಭಗವಂತನ ಪ್ರಾಪ್ತಿ ಆಗುವುದಿಲ್ಲ ಭಗವಂತ ಏನಾದರೂ ನಮ್ಮ ಮೇಲೆ ಕೃಪೆಯನ್ನು ಮಾಡಬೇಕಾದರೆ ವಿಶೇಷ ಕೃಪೆಯನ್ನು ಮಾಡಬೇಕಾದರೆ ಧನಾಪಹರಣೆಯನ್ನು ಮಾಡ್ತಾನೆ ಅಂತನ್ನುವುದು ಭಗವಂತನ ವಚನ ಇಲ್ಲಿಗೆ ಹನ್ನೆರಡನೇ ಶ್ಲೋಕದ ವ್ಯಾಖ್ಯಾನ ಮುಗಿದಿದೆ ಎಲ್ಲರೂ ಸ್ವಸ್ತಿ ಹರಿವು ತತ್ಸತ್